नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ವನಪರ್ವದಲ್ಲಿ ನಮಗೆ ದೊಡ್ಡ ಸಂಪತ್ತನ್ನಿಟ್ಟಿದ್ದಾರೆ ವೇದವ್ಯಾಸರು ಧರ್ಮವನ್ನು ತಿಳಿಸ್ತಕ್ಕಂಥ ಅನೇಕ ಉಪಾಖ್ಯಾನಗಳು ಅವುಗಳಲ್ಲಿ ಮುಖ್ಯವಾದ್ದನ್ನು ಮಾತ್ರ ಸ್ವಲ್ಪ ಕಣ್ಣಾಡಿಸಿ ಮರ್ಮಗಳನ್ನು ನೋಡೋಣ ಈ ಸಂದರ್ಭಗಳನ್ನು ಪೂರ್ಣಿಸುವ ಕೌಶಲ ಹೇಗೆ ಅಂದರೆ ಪಾಂಡವರು ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ಸಂಚಾರ ಮಾಡ್ತಾ ಪರ್ವತ ವನಗಳು ತೀರ್ಥಗಳು ಗಿರಿಶೃಂಗಗಳು ಕ್ಷೇತ್ರಾರಾಮಗಳು ಅಲ್ಲಲ್ಲಿ ಹೋಗ್ತಾ ಹೋಗ್ತಾ ಅನೇಕ ಋಷಿಗಳ ಪರಿಚಯವಾಗ್ತಾ ಆಗ್ತಾ ಒಂದೊಂದು ತೀರ್ಥವನ್ನು ಕ್ಷೇತ್ರವನ್ನು ಕುರಿತು ಇಲ್ಲಿ ಏನು ವಿಶೇಷ ಇಲ್ಲಿ ಏನು ವಿಶೇಷ ಅಂತ ಕೇಳುವಾಗ ಕಾಡಲ್ಲಿದ್ದ ಅನೇಕ ಋಷಿಮುನಿವರ್ಯರು ಅವುಗಳನ್ನು ಪರಿಚಯ ಮಾಡ್ತಾರೆ ಎಂಬ ರೀತಿಯಲ್ಲಿ ಸೂತ್ರವನ್ನು ಇಟ್ಟುಕೊಂಡು ಕಥೆಗಳನ್ನು ಹೆಣೆದಿದ್ದಾರೆ ಶಿಬಿ ಚಕ್ರವರ್ತಿ ಕಥೆ ಬರ್ತದೆ ರಾಮಚಂದ್ರ ಸ್ವಾಮಿ ಮಹಾ ರಾಮಾಯಣ ಪೂರ್ತಿ ಬರ್ತದೆ ಒಂದು ಕಡೆಯಲ್ಲಿ ಹರಿಶ್ಚಂದ್ರೋಪಾಖ್ಯಾನ ಬರ್ತದೆ ಅಗಸ್ತ್ಯ ಚರಿತ್ರೆ ಪ್ರಸಂಗ ತಿಲ್ವಲವಾಸಾಪಿ ವಾಸಾಪಿ ಆ ಕಡೆ ಪರಶುರಾಮರ ಚರಿತ್ರೆ ಇವೆಲ್ಲವನ್ನೂ ವರ್ಷಗಟ್ಟಲೆ ಹೇಳಬೇಕಾಗತ್ತೆ ನಾವು ಸೂಕ್ಷ್ಮ ಕೆಲವನ್ನು ಮಾತ್ರ ಪರಾಮರ್ಶೆ ಮಾಡೋಣ ಈಗ ಮೊದಲು ಅಗಸ್ತ್ಯ ಚರಿತ್ರೆ ತತಃ ರಾಜ ಕೌಂತೆಯೋ ಭೂರಿ ದಕ್ಷಿಣ ಅಗಸ್ತ್ಯಾಶ್ರಮಸಾಧ್ಯ ದುರ್ಜಯಾಯ ಉವಾಸ ಅಗಸ್ತ್ಯ ಕ್ಷೇತ್ರ ಅಂತ ಪ್ರಸಿದ್ಧ ಅಗಸ್ತ್ಯರ ಕ್ಷೇತ್ರ ಎಷ್ಟೋ ಕಡೆ ಇತ್ತು ಪಂಚವಟಿಯಲ್ಲಿ ರಾಮಾಯಣ ಕಾಲದಲ್ಲಿ ಇವತ್ತು ನಾಸಿಕ್ ಅಂತ ಹೇಳುವ ಜಾಗದಲ್ಲಿ ಮಹಾರಾಷ್ಟ್ರದಲ್ಲಿ ದಕ್ಷಿಣದ ಕಡೆಯವರೆಗೂ ಬೇಕಾದ ಕಡೆಯಲ್ಲಿ ಅಗಸ್ತ್ಯರು ಇಲ್ಲಿ ಓಡಾಡಿದ್ರು ಇಲ್ಲಿ ಓಡಾಡಿದರು ವಿಂಧ್ಯ ಪರ್ವತದಲ್ಲಿ ಓಡಾಡಿದರು ನಮ್ಮ ಕರ್ನಾಟಕದ ವಾತಾಪಿಯಲ್ಲಿ ಬಂದಿದ್ದರು ಇಲ್ಲವಲ್ಲ ವಾತಾಪಿಗಳ ರಾಜಧಾನಿ ಒಂದು ಕಾಲದಲ್ಲಿ ಆಮೇಲೆ ಅದು ಚಾಳುಕ್ಯರ ರಾಜಧಾನಿ ಉತ್ತರದಿಂದ ಯಾರು ದಕ್ಷಿಣ ಭಾರತಕ್ಕೆ ಬಂದರೂ ಅದೇ ಮಾರ್ಗವಾಗಿ ಬರಬೇಕಾದದ್ದು ವಿಂಧ್ಯ ಪರ್ವತ ಓಡದಂತಹ ಜಾಗ ಅಂಥದ್ದು ಯಾವುದೋ ಒಂದು ಜಾಗದಲ್ಲಿ ಧರ್ಮರಾಜನಿಗೆ ಋಷಿಗಳು ಕಥೆಯನ್ನು ಹೇಳ್ತಾರೆ ನಾವು ಕಥೆಯ ಸಾರಾಂಶವನ್ನು ನೋಡೋಣ ವಿದರ್ಭ ದೇಶದಲ್ಲಿ ಧರ್ಮಾತ್ಮನಾದ ದೊರೆಯೊಬ್ಬ ಇದ್ದ ಅವನಿಗೆ ಅನೇಕ ಕಾಲ ಮಕ್ಕಳಿರಲಿಲ್ಲ ಅಗಸ್ತ್ಯರ ವರಪ್ರಸಾದದಿಂದ ಒಂದು ಸುಂದರವಾದ ಹುಡುಗಿ ಸಿಕ್ಕಿದಳು ಅವಳಿಗೆ ಲೋಪಾಮುದ್ರ ಎಂಬುದಾಗಿ ಹೆಸರಾಯಿತು ಲೋಪಾಮುದ್ರ ಅಂದ್ರೇನು ಸತಸ್ಯತಸ್ಯ ಸತ್ವಸ್ಯ ತತ್ತದಂಗಮನೋತ್ತಮಂ ಮನೋತ್ತಮಂ ಸಂಗೃಹ್ಯ ತತ್ಸಮಯರಂಗೈ ಜನ್ಮ ಮೇ ಸ್ತ್ರೀಯ ಸ್ತ್ರೀಯಮುತ್ತಮ ಅಗಸ್ತ್ಯರು ತಪಸ್ಸಿನಿಂದ ಲೋಕದಲ್ಲಿ ಸುಂದರ ವಸ್ತುಗಳಲ್ಲಿರ್ತಕ್ಕ ಎಲ್ಲ ಒಂದೊಂದು ಅಂಶವನ್ನು ಲೋಪ ಮಾಡಿ ತೆಗೆದುಕೊಂಡು ಇಲ್ಲಿ ಸೇರಿಸಿದಾದ್ರಿಂದ ಲೋಪಾಮುದ್ರಾ ಎಂಬುದ ಹೆಸರಾಯಿತು ಅಂತ ಹೇಳ್ತಾರೆ ಅದು ಈ ಕಥಾನಾಯಕರಾದ ಅಗಸ್ತ್ಯರ ತಂದೆ ಕಾಲದಲ್ಲಿ ಉಂಟಾದದ್ದು ಹೆಣ್ಣು ಮಗು ಸುಂದರವಾದದ್ದು ಅವಳಿಗೆ ಪ್ರಾಪ್ತ ವಯಸ್ಕ ವಯಸ್ಕತ್ವ ಬಂದ ಮೇಲೆ ಅಗಸ್ತ್ಯರ ಪುತ್ರರೇ ಅವರನ್ನು ಮದುವೆ ಆಗ್ತಾರೆ ಇದು ಅಗಸ್ತ್ಯ ಅಂದರೆ ಆ ವಂಶದಲ್ಲಿ ಎಷ್ಟೋ ಜನ ತಂದೆ ಅಗಸ್ತ್ಯ ಮಗನು ಅಗಸ್ತ್ಯ ಮೊಮ್ಮಗನು ಅಗಸ್ತ್ಯ ಗೋತ್ರದ ಹೆಸರು ಭರದ್ವಾಜರ ಮಕ್ಕಳೆಲ್ಲ ಭರದ್ವಾಜರೇ ಗೌತಮರ ಮಕ್ಕಳೆಲ್ಲ ಬ ಮ ಗೌತಮರೇ ವಸಿಷ್ಠ ಗೋತ್ರದವರೆಲ್ಲ ಆ ರೀತಿಯಲ್ಲಿ ತಿಳ್ಕೊಳ್ಬೇಕು ಇದು ಪರಶುರಾಮರು ಸಮಕಾಲದ ಚರಿತ್ರೆ ಹಿರಿಯ ಅಗಸ್ತ್ಯರಿಗೆ ಎಷ್ಟೋ ಕಾಲ ಮಕ್ಕಳೇ ಇಲ್ಲದೆ ಈ ಪುತ್ರ ಉಂಟಾಗಿ ಲೋಪ ಮುದ್ರೆಯನ್ನು ಕೈ ಹಿಡಿಯಬೇಕಾಯಿತು ಕ್ಷತ್ರಿಯ ಕುಮಾರಿ ಬ್ರಾಹ್ಮಣನನ್ನು ಬರೆಸಿದಳು ಪತಿಯ ಜೊತೆಯಲ್ಲಿ ಅವಳಿಗೆ ಸಂಸಾರ ಮಾಡುವುದಕ್ಕೆ ವೇಳೆಯಾಗಲಿಲ್ಲ ಇವರು ಲೋಕ ಕಲ್ಯಾಣಾರ್ಥವಾಗಿ ಸರ್ವದಾ ಸಂಚಾರಶೀಲರಾಗಿದ್ದವರು ಅದು ಅಸುರರ ಪ್ರಾಬಲ್ಯದ ಕಾಲ ಅಸುರರೆಂದರೆ ಎಲ್ಲ ಲೋಕವೂ ನನಗೆ ಇರಲಿ ಅಧಿಕಾರವೆಲ್ಲ ನನಗೆ ಇರಲಿ ಹಣವೆಲ್ಲ ನನಗೆ ಇರಲಿ ಭೋಗವೆಲ್ಲ ನನಗೆ ಇರಲಿ ಎನ್ನುವಂಥ ಘೋರವಾದ ಶಕ್ತಿ ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇವತ್ತು ವಾತಾಪಿ ಬಾದಾಮಿ ಅಂತ ಹೇಳುವ ಜಾಗದಲ್ಲಿ ಇಬ್ಬರು ಘೋರರಾದವರಿದ್ದರು ಅಣ್ಣ ತಮ್ಮಂದರು ಒಬ್ಬನಿಗೆ ಇಲ್ವಲ ಅಂತ ಹೆಸರು ಇನ್ನೊಬ್ಬನಿಗೆ ವಾತಾಪಿ ಅಂತ ಹೆಸರು ಸಂಸ್ಕೃತ ಚೆನ್ನಾಗಿ ಬಲ್ಲವರು ನಮ್ಮ ಸಮಾಜಕ್ಕೆ ಭಾರತೀಯ ಸಂಸ್ಕೃತಿಗೆ ಋಷಿಮುನಿಗಳೇ ಮುಖ್ಯರು ಕೇಂದ್ರ ಬಿಂದುಗಳಾದ್ದರಿಂದ ಅವರನ್ನು ನಿರ್ವೀರ್ಯ ಮಾಡಿಬಿಟ್ರೆ ಅವರನ್ನೇ ತಿಂದು ಹಾಕಿಬಿಟ್ರೆ ಈ ಸಂಸ್ಕೃತಿಯ ನಿರ್ನಾಮವಾಗುತ್ತೆ ಎಂಬುದಾಗಿ ಅನಾದಿ ಕಾಲದಿಂದ ಈ ಋಷಿಮುನಿ ಸಂತಾನಕ್ಕೆ ತೊಂದರೆ ಹಿರಣ್ಯಕಶ ಹಿರಣ್ಯಾಕ್ಷ ಕಾಲದಿಂದ ರಾವಣ ಕುಂಭಕರ್ಣನ ಮತ್ತು ಈಗಿನ ಕಾಲದವರೆಗೆ ನೋಡಿದರೆ ಅನೇಕರು ಭಾರತೀಯ ಸಂಸ್ಕೃತಿಯ ಮೂಲ ಬಿಂದುವನ್ನೇ ನಾಶ ಮಾಡಬೇಕು ಅಂತೇನು ಹೊರಟಿದ್ದಾರೆ ಇದೇನು ಹೊಸ ಕಥೆಯಲ್ಲ ಆದ್ದರಿಂದ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡ ಅಗಸ್ತ್ಯರು ಲೋಪಾಮುದ್ರೆಯನ್ನು ಏಕಾಂತದಲ್ಲಿ ಬಿಟ್ಟು ನಾನು ಬರ್ತೇನೆ ಅಂತ ಹೇಳಿ ಅವಳ ಜೊತೆ ಸಂವಾದ ಮಾಡಬೇಕಾದ್ರೆ ಅಗ್ನಿಹೋತ್ರ ಮೂಲಕವಾಗಿ ಮಾತನಾಡ್ತಿದ್ರು ಋಗ್ವೇದದಲ್ಲಿ ಅನೇಕ ಮಂತ್ರಗಳು ಅಗಸ್ತ್ಯ ಋಷಿ ದೃಷ್ಟವಾದದ್ದಿವೆ ಅವುಗಳನ್ನೆಲ್ಲ ಇಟ್ಟುಕೊಂಡು ಒಂದು ಕಥೆಯನ್ನು ಹೆಣೀಬೇಕು ಇಲ್ವಲ್ಲ ಏನು ತಂತ್ರವನ್ನು ಮಾಡ್ತಿದ್ದ ಅಂದರೆ ತಮ್ಮನಾದ ವಾತಾಪಿಯನ್ನು ಆಡಿನಂತೆ ಪರಿವರ್ತಿಸಿ ಮಾಯಾವಿದ್ಯೆಯಿಂದ ಅವನನ್ನೇ ಕೊಂದು ಮಾಂಸವನ್ನು ಶ್ರಾದ್ದ ಕಾಲದಲ್ಲಿ ಬಡಿಸ್ತಾ ಇದ್ದ ಬಂದವರನ್ನು ಎಂಥ ಬ್ರಾಹ್ಮಣರು ಬಂದರು ಬರಬೇಕು ಬರಬೇಕು ಇವತ್ತು ಪಿತೃಶ್ರಾದ್ದ ಮಾತ್ರ ಶ್ರಾದ್ದ ಅಂತ ಹೇಳಿ ಕರೆದು ಅವರಿಗೆ ಅದನ್ನು ಬಡಿಸಿ ವಾತಾಪಿ ಹೊರಗೆ ಬಾ ಎಂಬುದಾಗಿ ಕರೀತಾ ಇದ್ದ ಅದನ್ನು ತಿಂದವರು ಹೊಟ್ಟೆ ಹೊಡ್ಕೊಂಡು ವಾತಾಪಿ ಹೊರಗೆ ಬರ್ತಿದ್ದ ಹೀಗೆ ಅಷ್ಟೋ ಸಾವಿರ ಸಾವಿರ ಬ್ರಾಹ್ಮಣೋತ್ತವನ್ನು ಕೊಂದು ಹಾಕಿದ್ದ ಅಂಥವನನ್ನು ಜೀರ್ಣ ಮಾಡಿಕೊಂಡ್ರು ವಾತಾಪಿ ಜೀರ್ಣೋಭವ ಅಂದರೆ ಹಸುರನ್ನು ಜೀರ್ಣ ಮಾಡಿಕೊಂಡರು ಜೀರ್ಣ ಮಾಡಿಕೊಳ್ಳುವುದು ಅನ್ನೋ ಕಥೆಗೆ ನಾವು ಓದುವ ಕಥೆಯಲ್ಲಿ ಸಾಮಾನ್ಯವಾಗಿ ಅನ್ನವನ್ನು ಬಡಿಸಿದ್ರು ಮಾಂಸಾಹಾರ ಹೀಗೆ ಅರ್ಥ ನೋಡ್ತೇವೆ ಇದು ಸಾಂಕೇತಿಕವಾಗಿ ನೋಡಿದರೆ ಎಂಥೆಂಥವ್ರನ್ನ ಜೀರ್ಣ ಮಾಡಿಕೊಂಡರು ಮಹಾತ್ಮ ಗಾಂಧಿಯವರು ಬ್ರಿಟಿಷರನ್ನು ಜೀರ್ಣ ಮಾಡಿಕೊಂಡರು ವಿ ಪಿ ಮೆನನ್ ಮತ್ತು ಸರ್ದಾರ್ ಪಟೇಲರು ಭಾರತದಲ್ಲಿ ದುಷ್ಟರನ್ನೆಲ್ಲ ಜೀರ್ಣ ಮಾಡಿಕೊಂಡು ಒಗ್ಗೂಡಿಸಿ ಒಂದು ರಾಷ್ಟ್ರವನ್ನು ಕಟ್ಟಿದರು ಅಂದಾಗ ಈ ಜೀರ್ಣಿಸಿಕೊಂಡ್ರು ಅನ್ನೋ ಶಬ್ದಕ್ಕೆ ಬೇರೆ ಅರ್ಥವಾಗ್ತದೆ ಆ ರೀತಿಯಲ್ಲಿ ಇದು ಇಲ್ವಲಮಾ ತಾಪಗಳನ್ನು ಸಂಹಾರ ಮಾಡಿ ಅವರ ಪರಿಚಾರಕರೆಲ್ಲ ಸಮುದ್ರ ಮಧ್ಯದಲ್ಲಿ ದ್ವೀಪಾಂತರಗಳಲ್ಲಿ ಇವತ್ತು ಎಲ್ ಟಿ ಟಿ ಇದ್ದ ಹಾಗೆ ಮಾವೋವಾದಿಗಳಿದ್ದ ಹಾಗೆ ನಕ್ಸಲ್ವಾದಿಗಳಿದ್ದ ಹಾಗೆ ಎಲ್ಲೆಲ್ಲಿ ಅಡ್ಕೊಳ್ತಾ ಇದ್ದರು ಸಮುದ್ರ ಮಧ್ಯದಲ್ಲಿ ಕಾಲಕೇಯರು ಅವರನ್ನೆಲ್ಲ ಜೀರ್ಣಿಸಿಕೊಂಡರು ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡರು ಈ ಕಥೆಗೆ ಅರ್ಥ ಸಮುದ್ರಯಾನ ಮಾಡಿದ ಮಹರ್ಷಿಗಳಲ್ಲಿ ಪ್ರಾಯಶಃ ಅಗಸ್ತ್ಯರು ತುಂಬ ಶ್ರೇಷ್ಠರಾದವರು ದ್ವೀಪಾಂತರಗಳಿಗೆ ಹೋಗಿದ್ದರು ಹಡಗಿನಲ್ಲಿ ಇವತ್ತು ಸಿಂಗಾಪುರ ಅಂತ ಕೇಳ್ತೀರಲ್ಲ ಅಲ್ಲಿ ನರಸಿಂಹದೇವರು ಗುಡಿಯನ್ನು ಕಟ್ಟಿದವರು ಅಗಸ್ತ್ಯರು ಟಿ ನರಸೀಪುರದಲ್ಲಿ ನರಸಿಂಹನನ್ನು ಪ್ರತಿಷ್ಠೆ ಮಾಡಿದವರವರು ನಾ ಸಾಮಾನ್ಯವಾಗಿ ನರಸಿಂಹ ದೇವಾಲಯಗಳಲ್ಲೆಲ್ಲ ಉಂಟು ಅಲ್ಲೆಲ್ಲ ಅಗಸ್ತ್ಯರ ಕೈವಾಡುವಿದೆ ಅಂತ ಕೇಳ್ತೇವೆ ಇಂಡೋನೇಷಿಯಾ ಇವತ್ತು ಕೇಳ್ತೇವೆ ಇನ್ನು ಆಚೆಗೆ ಬ್ರಹ್ಮದೇಶ ಬರ್ಮಾ ಅಂತ ಕೇಳ್ತೇವೆ ಇಲ್ಲೆಲ್ಲ ಸುತ್ತಾಡಿದ್ದವರು ಅವರ ಕುರುಹುಗಳು ಅಲ್ಲೆಲ್ಲ ನಮಗೆ ಸಿಗ್ತವೆ ಆದ್ದರಿಂದ ಇಲ್ಲವಲ್ಲ ವಾತಾಪಗಳ ಜೀರ್ಣ ಎರಡನೇದು ವಿಂಧ್ಯ ಪರ್ವತವನ್ನು ಮಲಗಿಸಿದರು ಇದು ಒಂದು ಕಥೆ ಉತ್ತರ ಮತ್ತು ದಕ್ಷಿಣ ಭಾರತ ಯಾವಾಗಲೂ ಸಾಂಸ್ಕೃತಿಕವಾಗಿ ಸ್ವಲ್ಪ ಭಿನ್ನ ನೆಲೆಯನ್ನು ಉಳ್ಳವು ಪಂಚ ದ್ರಾವಿಡ ಭಾಷೆಗಳು ತಮಿಳು ಕನ್ನಡ ಮಲಯಾಳ ತೆಲುಗು ತುಳು ದಕ್ಷಿಣದಲ್ಲಿ ಹೇಳ್ತೇವೆ ಪಂಚಗೌಡ ಭಾಷೆಗಳು ಇವತ್ತು ಬಂಗಾಳಿ ಗುಜರಾತಿ ಹಿಂದಿಯ ಪ್ರಭೇದಗಳು ಒಂದಕ್ಕೊಂದಕ್ಕೆ ಹೊಂದೋದಿಲ್ಲ ಅಂತ ನೋಟಕ್ಕೆ ನಮಗೆ ಅನ್ನಿಸ್ತವೆ ಉತ್ತರದವರೇ ಬೇರೆ ದಕ್ಷಿಣದವರೇ ಬೇರೆ ಅಂತ ಇವತ್ತಿಗೂ ದುರ್ವಾದವನ್ನು ಮಾಡ್ತಾರೆ ಕೆಲವರು ಕಳಗಿರೋರೆಲ್ಲ ದ್ರಾವಿಡರು ವಿಂಧ್ಯಕ್ಕೆ ಕಳಗಿರೋರು ಮೇಲಿರೋರೆಲ್ಲ ಆರ್ಯರು ಇದಕ್ಕೆ ಬಿಡುವಿಲ್ಲ ತಲೆ ಇಲ್ಲ ರಾಮಾಯಣದಲ್ಲಿ ದ್ರಾವಿಡ ಶಬ್ದವೇ ಇಲ್ಲ ವೇದದಲ್ಲಿ ಎಲ್ಲಿಯೂ ದ್ರಾವಿಡ ಶಬ್ದವಿಲ್ಲ ಮಹಾಭಾರತದಲ್ಲಿ ದ್ರಾವಿಡ ಅಂದರೆ ದ್ರವ್ಯ ಸಂಪತ್ತು ಚೆನ್ನಾಗಿರುವ ದೇಶ ಅಂತ ಅರ್ಥ ಗೌಡ ದೇಶ ಅಂದರೆ ಒಕ್ಕಲಿಗರಿರೋ ದೇಶ ಅಂತ ಅರ್ಥವಲ್ಲ ಗುಡ ಅಂದರೆ ಬೆಲ್ಲ ಬೆಲ್ಲ ಬೆಳೀತಾ ಇದ್ದರು ಗೌಣ ಸಂಪತ್ತು ಚೆನ್ನಾಗಿತ್ತು ಎಂಬುದಾಗಿ ದೇಶಕ್ಕೆ ಗೌಡ ಎಂಬುದಾಗಿ ಹೇಳ್ತಾರೆ ನಾವು ಆರೂಢಾರ್ಥಗಳನ್ನು ನೋಡಿ ಇವತ್ತು ತಪ್ಪು ದಾರಿಯಲ್ಲಿ ರಾಜಕಾರಣದಲ್ಲಿ ಸಮಾಜದಲ್ಲಿ ಕ್ಷೋಭೆಗಳನ್ನು ಉಂಟು ಮಾಡುತ್ತೇವೆ ಹೀಗೆ ಈ ವಿಂಧ್ಯ ಎಂಬುವ ಪರ್ವತ ವಿಧಿ ಧಾತುವಿಗೆ ಒಡಿ ಎಂಬುದಾಗಿ ಅರ್ಥ ವಿಂಧ್ಯ ಪರ್ವತ ಅಂದರೆ ಒಡಕ ಒಂದು ಬೆಟ್ಟವೇ ಅಡ್ಡ ಬಂದು ಉತ್ತರ ಮತ್ತು ದಕ್ಷಿಣ ಎಂಬ ಭೇದಗಳನ್ನು ಕಲ್ಪಿಸುವ ಕಾಲದಲ್ಲಿ ಅಗಸ್ತ್ಯರು ದಕ್ಷಿಣ ದಿಕ್ಕಿಗೆ ಏನ ಶರಣ್ಯ ಪುಣ್ಯಕರ್ಮಣ ರಾಮಾಯಣದ ರಾಮಚಂದ್ರ ಸ್ವಾಮಿ ವಾಕ್ಯ ದಕ್ಷಿಣ ದಿಕ್ಕಿಗೆ ಸುಸಂಸ್ಕೃತರು ಬರುವಂತೆ ಇದು ರಾಕ್ಷಸ ದಿಕ್ಕು ಎಂಬ ಅಪಕೀರ್ತಿಯನ್ನು ತೊಡೆದುಹಾಕಿ ಉತ್ತರ ದಕ್ಷಿಣಗಳನ್ನು ಬೆಸೆದ ಬರು ಎಂಬುದರಲ್ಲಿ ರಾಷ್ಟ್ರದ ಏಕೀಕರಣ ಕಾರ್ಯವನ್ನು ನೋಡ್ತೇವೆ ನಾವು ಈ ದೃಷ್ಟಿಯಿಂದ ನೋಡಿದರೆ ಅಗಸ್ತ್ಯರು ಎಷ್ಟೊಂದು ಕೆಲಸ ಮಾಡಿದರೂ ನಮಗೆ ಅರ್ಥವಾಗುತ್ತೆ ಅಗಸ್ತ್ಯ ಖನಮಾನ ಖನಿತ್ರೈ ಋಗ್ವೇದದಲ್ಲಿ ಅಗಸ್ತ್ಯರು ಗುದ್ದಲಿಯನ್ನು ತೆಗೆದುಕೊಂಡು ರೈತನು ಸಸಿಗಳನ್ನು ನೆಟ್ಟು ಬೆಳೆಸುವಂತೆ ಋಷಿ ಉಭೌ ವರ್ಣೌ ಋಷಿ ಉಗ್ರ ಪುಪೋಷ ಬ್ರಾಹ್ಮಣ ಕ್ಷತ್ರಿಯಾದ ವರ್ಣ ವ್ಯವಸ್ಥೆಗಳನ್ನು ಮಾಡಿ ಸಸಿಗಳನ್ನು ಚೆನ್ನಾಗಿ ನೆಟ್ಟು ಬೆಳೆಸಿದರು ಎಂಬ ಒಂದು ಮಾತು ವೇದದಲ್ಲಿ ಬರ್ತದೆ ಪರಶುರಾಮರು ಕ್ಷತ್ರಿಯರನ್ನೆಲ್ಲ ಕೊಂದು ಹಾಕಿದರು ಅಗಸ್ತ್ಯರು ಆ ಜಾಗದೆಲ್ಲ ಪುನಃ ಇನ್ನೊಂದು ರೀತಿಯಲ್ಲಿ ಯಾವ್ಯಾವ ಕ್ಷತ್ರಿಯರು ಸತ್ತಿದ್ರು ಅವರವರ ವಿಧವೆಯರಲ್ಲಿ ನಿಯೋಗ ಪದ್ಧತಿಯಿಂದ ಇನ್ನೊಂದು ಜನರೇಷನ್ ಕ್ಷತ್ರಿಯರನ್ನು ಉಂಟು ಮಾಡಿದರು ಅವರಿಗೆ ಬುದ್ಧಿ ಹೇಳೋದಕ್ಕೆ ಬ್ರಾಹ್ಮಣರನ್ನು ನಿರ್ಮಿಸಿದರು ಅಗಸ್ತ್ಯ ಸೇನೆ ಎಂಬುದನ್ನು ನಿರ್ಮಿಸಿದರು ವಿಂಧ್ಯ ಪರ್ವತವನ್ನು ಮಲಗಿಸಿದರು ಅಂತ ಕೇಳ್ತೆ ಅದರ ಸಾಂಕೇತಿಕ ಮೈಥಾಲಜಿ ಕಥೆ ಯಾವ ರೂಪದಲ್ಲಿದೆ ಅಂದರೆ ದಕ್ಷಿಣ ಭಾರತಕ್ಕೆ ಬರುವಾಗ ಅಡ್ಡ ನಿಂತಿದ್ದ ವಿಂಧ್ಯನನ್ನು ನೋಡಿ ಮೇಲಿನಿಂದ ಕೆಳಗಿನ ತನಕ ಇವರು ವೀಕ್ಷಿಸುವಾಗ ವಿಂಧ್ಯ ಪರ್ವತ ನಮಸ್ಕಾರ ಮಾಡಿದನಂತೆ ನಮಸ್ಕಾರ ಮಾಡಿದ ಕೂಡಲೇ ಅಗಸ್ತ್ಯರು ಅವನಿಗೆ ಯಶಸ್ವಿ ಭವ ಅಂತ ಹೇಳಿ ನಾನು ಮತ್ತೆ ಬರೋ ತನಕ ಹೀಗೆ ಮಲಗಿರಬೇಕು ಅಂತ ಹೇಳಿದರು ಅಂತಲೂ ವಿಂಧ್ಯ ಪರ್ವತ ಮೇಲೆ ಕೇಳಲೇ ಇಲ್ಲ ಅಂತಲೂ ವಿಂಧ್ಯಕ್ಕೂ ಹಿಮಾಲಯಕ್ಕೂ ಸ್ಪರ್ಧೆ ಇತ್ತು ಅಂತಲೂ ಇವೆಲ್ಲವನ್ನು ಸಾಂಕೇತಿಕವಾಗಿ ನೋಡಿದರೆ ಇವತ್ತು ಉತ್ತರ ಭಾರತ ದಕ್ಷಿಣ ಭಾರತ ಆರ್ಯ ದ್ರಾವಿಡ ಬ್ರಿಟಿಷರು ನಮ್ಮಲ್ಲಿ ಏನು ವಿಷಬೀಜವನ್ನು ಬಿತ್ತಿ ಹೋಗಿದ್ದಾರೆ ಅದು ಒಂದು ವಿಶ್ವದ ಮಹಾಯುದ್ಧಕ್ಕೆ ಎರಡನೇ ಯುದ್ಧಕ್ಕೆ ಕಾರಣವಾಯಿತು ನಾನು ಆರ್ಯ ಅಂತ ಹೇಳ್ಕೊಳ್ತಿದ್ದ ಹಿಟ್ಲರ್ ನಮ್ಮ ದಕ್ಷಿಣ ಭಾರತದಲ್ಲಿ ಕೆಲವರು ನಾವು ದ್ರಾವಿಡರು ಅಂತ ಶುರು ಮಾಡಿದರು ದ್ರವಿಣ ದ್ರವ್ಯ ದ್ರಮಿಡ ಈ ಶಬ್ದಕ್ಕೆ ಅರ್ಥ ಅದರಿಂದ ತಮಿಳು ಎಂಬುದುಂಟಾಯಿತು ಅದು ಆರ್ಯವಾದ ಎಷ್ಟು ಅನರ್ಥವನ್ನು ಮಾಡಿತೋ ದ್ರವಿಡವಾದವು ಅಷ್ಟೇ ಅನರ್ಥವನ್ನು ಮಾಡುತ್ತೆ ಆರ್ಯ ಶಬ್ದಕ್ಕೆ ಪೂಜ್ಯರು ಎಂಬುದಾಗಿ ಗೌರವ ವಾಚಕ ಅದು ಕೃಷ್ಣಯ್ಯ ರಾಮಯ್ಯ ಕೆಂಪಯ್ಯ ಅಂತ ಹೇಳ್ತೇವೆ ಅಯ್ಯ ಎಂಬುದು ಆರ್ಯ ಶಬ್ದದ ರೂಪ ಅಂತ ಕೆಂಪಾರ್ಯ ಕೃಷ್ಣಾರ್ಯ ಕರಿಯಾರ್ಯ ನೋಡಿ ಎಲ್ಲ ಅಯ್ಯ ಅಜ್ಜ ಶಬ್ದಗಳು ಕನ್ನಡ ಭಾಷೆಯಲ್ಲಿ ತಮಿಳಲ್ಲಿ ಎಲ್ಲ ಕಡೆ ಹೊಕ್ಕಿವೆ ಆರ್ಯ ಎಂಬುದು ಪೂಜ್ಯವಾಚಕ ದ್ರವ್ಯಕ್ಕೆ ಗಂಟು ಬಿದ್ದವನು ದ್ರವಿಡ ಎಂಬುದಾಗಿ ಹೇಳ್ತೇವೆ ಆದ್ದರಿಂದ ಈ ದೇಶಕ್ಕೆ ಮಹೋಪಕಾರವನ್ನು ಮಾಡಿ ಪ್ರಾಚೀನ ಕಾಲದಲ್ಲಿ ಸಾಂಸ್ಕೃತಿಕ ಏಕೀಕರಣವನ್ನು ಮಾಡಿದವರು ಸಮುದ್ರವನ್ನು ಆಪೋಷಣ ತಗೊಂಡವರು ಕಾಲಕೆಯ ನಿರ್ಮಾಣ ಮಾಡಿದವರು ದೀಪಾಂತರ ಗಮನವನ್ನು ಮಾಡಿದವರು ದಕ್ಷಿಣ ಭಾರತಕ್ಕೆ ಬಂದು ಇವತ್ತು ತಮಿಳು ಅಂತ ಹೇಳುವ ಭಾಷೆಗೆ ದ್ರಾವಿಡ ವ್ಯಾಕರಣವನ್ನು ಬದಲು ಬರೆದುಕೊಟ್ಟವರು ಆ ವ್ಯಾಕರಣ ಇವತ್ತಿಗೂ ಸಿಗುತ್ತೆ ಅಹತ್ಯಂ ಅಗಸ್ತ್ಯ ರಚಿತವಾದದ್ದು ಎಂಬುದಾಗಿ ಆಯುರ್ವೇದ ಸಿದ್ಧೌಷಧಿಗಳನ್ನು ಕಂಡುಹಿಡಿದು ಲೋಕಕ್ಕೆ ತುಂಬ ಉಪಕಾರ ಮಾಡಿದವರು ಅದೆಲ್ಲ ಆದಮೇಲೆ ಪತ್ನಿಯೊಡನೆ ಸಂಗಮವನ್ನು ಮಾಡಿ ಒಂದು ಮಗುವನ್ನು ಉಂಟು ಮಾಡ್ತಾರೆ ಅಗಸ್ತ್ಯ ಲೋಪಾಮುದ್ರೆ ಇವರಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠವೋ ಸನ್ಯಾಸಾಶ್ರಮ ಶ್ರೇಷ್ಠವೋ ಎಂಬ ಬಗೆಗೆ ಒಂದು ಅದ್ಭುತವಾದ ಸಂವಾದ ಬರ್ತದೆ ಇದು ಋಗ್ವೇದದಲ್ಲಿ ರೆಕಾರ್ಡ್ ಆಗಿದೆ ಹೊರಗೆ ನಿಂತಿದ್ದ ಶಿಷ್ಯ ಕೇಳಿಕೊಂಡು ಈ ಪತಿಪತ್ನಿಯರು ಪತ್ನಿಯರು ಪರಸ್ಪರ ಸಂಗಮಿಸುವುದರಲ್ಲಿ ಪಶುಗಳಂತಲ್ಲದೆ ಯಾವ ಆಶ್ರಮ ಶ್ರೇಷ್ಠ ಅಂತೇಳಿ ಅದೊಂದು ತುಂಬ ಚೆನ್ನಾಗಿ ನೋಡಬೇಕಾದ್ದು ಅಗಸ್ತರ ಕಥೆಯಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಉಂಟು ಅದು ಇನ್ನೊಂದು ಕಥೆಗೆ ಸಂಬಂಧಿಸಿದ್ದು ಇಲ್ಲೇ ಹೇಳಿಬಿಡೋಣ ನಹುಶನ ಕಥೆಗೆ ಸಂಬಂಧಿಸಿದ್ದು ಚಂದ್ರವಂಶದಲ್ಲಿ ನಹುಷನೆಂಬ ಒಬ್ಬ ದೊರೆ ಇದ್ದ ನೂರಾರು ಅಶ್ವಮೇಧಗಳನ್ನು ಮಾಡಿದ್ದ ಮಾಡಿದ್ರಿಂದ ಅವನಿಗೆ ಇಂದ್ರ ಪದವಿ ಪ್ರಾಪ್ತವಾಯಿತು ನಿಜವಾದ ಇಂದ್ರ ಅಜ್ಞಾತವಾಸಕ್ಕೆ ಹೋಗಿಬಿಟ್ಟ ಹೊಸದಾಗಿ ಬಂದವನಿಗೆ ಇಂದ್ರ ಪದವಿ ಸಿಕ್ಕಿದ ಕೂಡಲೇ ದುರ್ಬುದ್ಧಿ ಉಂಟಾಯಿತು ಇಂದ್ರನ ಐರಾವತ ಇಂದ್ರನಿಗೆ ಸಿಕ್ತಕ್ಕಂಥ ಅಮರಾವತಿಯ ರಾಜ್ಯ ಭೋಗ ಮಂತ್ರಿಗಳು ಪದವಿ ಎಲ್ಲ ಸಿಕ್ಕ ಮೇಲೆ ಹಳೆ ಇಂದ್ರನ ಹೆಂಡತಿಯು ತನ್ನವಳಾಗಬೇಕು ಎಂಬುದಾಗಿ ಅಲ್ಲಿ ಹೋದರೂ ಕಾಮಕ್ರೋಧಗಳು ಬಿಡದೆ ಶಚಿದೇವಿಗೆ ನಾನು ಬರ್ತೇನೆ ನಿನ್ನ ಸಂಗಮಿಸಬೇಕು ಅಂತ ದುರ್ಬುಂದಿ ಹೇಳಿ ಕಳಿಸಲಾಗಿ ಅವಳು ಯೋಚನೆ ಮಾಡ್ತಾಳೆ ಅಯ್ಯೋ ಇಂದ್ರ ಪದವಿಗೆ ಬಂದವನು ವೇದ ಶಾಸ್ತ್ರ ಧರ್ಮ ಮರ್ಮ ಎಲ್ಲ ತಿಳಿದಿರಬೇಕು ಹೀಗಾಯ್ತಲ್ಲ ಅಂತ ದೇವಗುರು ಬೃಹಸ್ಪತಿಯನ್ನೇ ಶರಣು ಹೊಂದಲಾಗಿ ಬೃಹಸ್ಪತಿಗಳು ಒಂದು ಯುಕ್ತಿಯನ್ನು ಮಾಡ್ತಾರೆ ಧರ್ಮಕ್ಕೆ ಬಾಧೆ ಬರದಂತೆ ಆಗಬಹುದು ನೀನು ನನ್ನ ಸಂಗಮಕ್ಕೆ ಬರಬೇಕಾದರೆ ಸಪ್ತರ್ಷಿಗಳು ಹೊರವ ಪಲ್ಲಕ್ಕಿಯಲ್ಲಿ ಕೂತು ಬರಬೇಕು ಅಂತ ಹೇಳಲಾಗಿ ಭ್ರಮೆಯಿಂದ ಇದು ತಪ್ಪು ಅಂತ ತಿಳ್ಕೊಳ್ಳದೆ ಅದೇ ರೀತಿಯಲ್ಲಿ ಅಗಸ್ತ್ಯರನ್ನು ಒಳಗೊಂಡಂತೆ ಸಪ್ತರ್ಷಿಗಳು ಮುಂದೆ ನಾಲ್ಕು ಜನ ಹಿಂದೆ ಮೂರು ಜನ ಸೇರಿ ಪಲ್ಲಕ್ಕಿ ಹೊರುವ ಕೆಲಸಕ್ಕೆ ನೇಮಿಸಲ್ಪಟ್ಟು ದೇವೇಂದ್ರ ಸ್ಥಾನದಲ್ಲಿ ಬಂದ ಹೊಸ ಇಂದ್ರ ನಹುಷ ಕೂತು ಬರುವಾಗ ಕುಳ್ಳಾಗಿದ್ದ ಅಗಸ್ತ್ಯರು ನಿಧಾನವಾಗಿ ಹೋಗ್ತಾ ಇದ್ದದ್ದನ್ನು ನೋಡಿ ಬೇಗ ನಡಿ ಬೇಗ ನಡಿ ಬೇಗ ನಡಿ ಸರ್ಪ ಸರ್ಪ ಸರ್ಪ ಸಂಸ್ಕೃತದಲ್ಲಿ ಸ್ತ್ರೀ ಧಾತುವಿಗೆ ಸೃ ಸರಣೆ ಮುಂದುವರಿ ಬೇಗ ಹೋಗು ಬೇಗ ಹೋಗು ಹೀಗೆ ಹೇಳುವಾಗ ಕಾಲು ಸರಿ ಮಾಡಿಕೊಳ್ಳುವಾಗ ಆ ಮೇಲೆ ಕೂತಿದ್ದ ನಹುಶನ ಕಾಲು ಅಗಸ್ತ್ಯರ ಮುಡಿಗೆ ತಗುಲು ಬಿಡಿತು ತಗಲಿಬಿಟ್ಟ ಕೂಡಲೇ ಅವರು ಸರ್ಪೋಭವ ಎಂಬುದಾಗಿ ಅವನನ್ನು ಹಾವಾಗಿ ಹೋಗುವಂತೆ ಶಾಪ ಕೊಟ್ಟರು ಅಂತ ಒಂದು ಕತೆ ಇದರಲ್ಲಿ ತುಂಬ ನಾವು ಅರ್ಥಗಳನ್ನು ನೋಡಬೇಕು ಶ್ರೀಧಾತುವಿಗೆ ಶರಣ ಮುಂದುವರಿಯುವುದು ಕ್ರಾಂತಿ ಅಂತ ಹೇಳ್ತೇವೆ ಸಾಮಾಜಿಕ ಕ್ರಾಂತಿ ಅನ್ನೋದು ಬೇಕು ಅದು ಸಂಕ್ರಾಂತಿ ಆಗಬೇಕು ಅದು ಉತ್ಕ್ರಾಂತಿ ಆಗಬೇಕು ರಕ್ತ ಕ್ರಾಂತಿ ಆಗಬಾರ್ದು ಕಾಲದಲ್ಲಿಯೇ ಒಂದು ಗತಿ ಇದೆ ಮುಂದೆ ಮುಂದಕ್ಕೆ ಹೋಗುತ್ತೆ ಋತುಗಳು ಹಿಂದೆ ಹಿಂದಕ್ಕೆ ಬರೋದಿಲ್ಲ ಬೆಳವಣಿಗೆ ಅನ್ನೋದಿದೆ ಎವಲ್ಯೂಷನ್ ಅಂತಿದೆ ಎವಲ್ಯೂಷನ್ ಬೇಕು ತಮ್ಮ ರೆವಲ್ಯೂಷನ್ ಬೇಡ ಇದು ಭಾರತೀಯರ ದರ್ಶನ ಅದು ಗೊತ್ತಿಲ್ಲದೆ ಶ್ರೀ ಶ್ರೀ ಬೇಗ ಹೋಗು ಬೇಗ ಹೋಗು ಅಂತ ಹೇಳಿದ್ರಿಂದ ಸರ್ಪೋಭವ ನೀನು ಸರ್ಪಕುಲದಲ್ಲಿ ಹೋಗಿ ಬಿದ್ದು ಸಾಯಿ ಎಂಬುದಾಗಿ ಶಾಪ ಕೊಟ್ಟರು ಅದರಿಂದ quick revolutions are not in the interest of Hindu culture ಇದು ಅಗಸ್ತ್ಯರ ಕಥೆ ಕಲಿಸ್ತಕ್ಕಂಥ ಪಾಠ ಆದ್ದರಿಂದ ಬಹುಶಃ ನಾಗಕುಲದಲ್ಲಿ ಬೆರೆತು ಒಂದು ಸಂತಾನವನ್ನೇ ಆಹುಷ್ಯ ಸಂತಾನ ಎಂಬುದಾಗಿ ಸೃಷ್ಟಿ ಮಾಡಿದ ಅವರನ್ನೆಲ್ಲ ಜನಮೇಜಯ ಸರ್ಪಯಾಗದಲ್ಲಿ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಕೊಲ್ತಾನೆ ಎಂಬುದನ್ನು ನಾವು ಮಹಾಭಾರತ ಆದಿಯಲ್ಲಿ ಕೇಳ್ತೇವೆ ಅಂಥವನು ಮುಂದೆ ಒಂದು ದಿವಸ ಇದೇ ವನಪರ್ವದಲ್ಲಿ ಬರುತ್ತೆ ಕಥೆ ಅವನಿಗೆ ಮೋಚನೆ ಯಾವಾಗ ಶಾಪಕ್ಕೆ ಅಂದರೆ ಮಹಾಭಾರತ ವೀರರು ಬಂದು ಅವರ ಜೊತೆಯಲ್ಲಿ ನೀನು ಸಂಭಾಷಣೆಯನ್ನು ಧರ್ಮ ಸಂಭಾಷಣೆಯನ್ನು ನಡೆದ ದಿವಸ ನಡೆಸಿದ ದಿವಸಕ್ಕೆ ನಿನಗೆ ಮೋಕ್ಷವಾಗುತ್ತೆ ಅಂತ ಅವರು ಆ ಶಾಪಕ್ಕೆ ಒಂದು ಪ್ರತಿಯನ್ನು ಏನು ಹೇಳಿದರು ಅದೇ ರೀತಿಯಲ್ಲಿ ಇಲ್ಲಿ ಒಂದು ದಿವಸ ಕಾಡಿನಲ್ಲಿ ಭೀಮಸೇನ ಆಹಾರವನ್ನು ಸ್ವೀಕಾರ ಮಾಡ್ಕೊಂಬರೋದಕ್ಕೆ ಹೊರಟಾಗ ಒಂದು ದೊಡ್ಡ ಹೆಬ್ಬಾವಿನ ರೂಪದಲ್ಲಿದ್ದ ಈ ನಹುಶಾವನನ್ನು ಸುತ್ತಕೊಂಡು ಬಿಡ್ತಾನೆ ಸುತ್ತಕೊಂಡು ಬಿಟ್ಟ ಮೇಲೆ ಏನು ಮಾಡಿದರೂ ಭೀಮನಿಗೂ ಬಿಡಿಸ್ಕೊಳ್ಳೋಕೆ ಬರಲಿಲ್ಲ ಒಂದೇ ಸಮ ಒದ್ದಾಡ್ತಾನೆ ಆಗ ಧರ್ಮರಾಜನಿಗೆ ಹೇಳಿ ಕಳಿಸಿ ಅವನು ಎಲ್ಲಿದ್ದಾನೆ ಅಂತ ಅವನ ತಮ್ಮನನ್ನು ಹುಡುಕಿಕೊಂಡು ಬರುವ ಕಾಲದಲ್ಲಿ ಧರ್ಮರಾಜನನ್ನು ನೋಡಿ ಮನುಷ್ಯ ಭಾಷೆಯಲ್ಲಿ ಮಾತನಾಡ್ತಾನೆ ಇವನು ಸರ್ಪವಾಗಿದ್ದವನು ಹುಷ ನಿನ್ನ ತಮ್ಮನನ್ನು ಬಿಡ್ತೇನೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡು ಎಂಬುದಾಗಿ ಇದು ಧರ್ಮ ಸಂವಾದ ತುಂಬ ಶ್ರೇಷ್ಠವಾದದ್ದು ವೇದ್ಯಂಚ ಬ್ರಾಹ್ಮಣೇ ನೇಹ ತದ್ಭವಾನ್ ವೇತ್ತಿ ಕೇವಲಂ ಮನುಷ್ಯರು ತಿಳಿಯಬೇಕಾದ ಪರಮವೇದ್ಯ ಯಾವುದು the highest to be known ದೇವರು ಅಂತ ಹೇಳಿದ ಧರ್ಮರಾಜ ಹಾಗಿದ್ರೆ ಸರ್ಪ ಕೇಳ್ತದೆ ನೋಡಿ ಇವತ್ತು ಬ್ರಾಹ್ಮಣ ಅಂದ್ರೆ ಯಾರು ಕ್ಷತ್ರಿಯ ಅಂದ್ರೆ ಯಾರು ಈ ವರ್ಣದ ಬಗೆಗೆ ಏನು ದೊಡ್ಡ ಗೊಂದಲ ಎಬ್ಬಿಸ್ಕೊಂಡಿದ್ದೇವೆ ಅದೇ ಪ್ರಶ್ನೆ ಕೇಳ್ತಾನೆ ಬ್ರಾಹ್ಮಣಕ್ಕೋ ಭವೇದ್ರಾಜನ್ನೇ ವೇದ್ಯಂ ಕಿಂಚ ಯುಧಿಷ್ಠಿರ ನಿಜವಾದ ಬ್ರಾಹ್ಮಣ ಅಂದರೆ ಯಾರು ಇವತ್ತು ಇವು ಸೆಕ್ಯುಲರ್ ಆನ್ಸರ್ ಧರ್ಮರಾಜ ಹೇಳಿದ ಸತ್ಯಂ ದಾನಂ ಕ್ಷಮಾಶೀಲಂ ಆನೃಶಂಸ್ಯಂ ತಪೋಘೃಣ ದೃಶ್ಯಂತೆ ಯತ್ರ ನಾಗೇಂದ್ರ ಸಬ್ರಾಹ್ಮಣ ಇತಿ ಸ್ಮೃತಃ ಯಾವನಲ್ಲಿ ಸತ್ಯನಿಷ್ಠೆ ಇದೆಯೋ ದಾತೃತ್ವ ಬುದ್ಧಿ ಇದೆಯೋ ಅಪರಾಧ ಮಾಡಿದವರಲ್ಲಿಯೂ ಕ್ಷಮಾಗುಣವಿದೆಯೋ ಯಾವನಲ್ಲಿ ಚಾರಿತ್ರ ಕ್ಯಾರೆಕ್ಟರ್ ಶೀಲವೆಂಬುದಿದೆಯೋ ಕಷ್ಟಪಡುವವರಲ್ಲಿ ಕರುಣೆ ಎಂಬುದಿದೆಯೋ ಅವನೇ ಬ್ರಾಹ್ಮಣ ಹಾಗಿದ್ರೆ ಸರ್ಪ ಕೇಳುತ್ತೆ ವೆರಿ ಪಾಯಿಂಟೆಡ್ ಕ್ವಶನ್ ಚಾತುರ್ವರ್ಣ್ಯಂ ಪ್ರಮಾಣಂಚ ಸತ್ಯಂಚ ಬ್ರಹ್ಮಚೈವಹಿ ಗುಣಗಳಿಂದಲೇ ಬ್ರಾಹ್ಮಣ ಆಗೋ ಪಕ್ಷದಲ್ಲಿ ಶೂದ್ರೇಶ್ವಪಿ ಚ ಸತ್ಯಂಚ ದಾನಂ ಕ್ರೋಧಯೇವ ಚ ಆನೃಶಂಸ್ಯಂ ಅಹಿಂಸಾ ಚ ಘೃಣಾ ಚೈವ ಯುಧಿಷ್ಠರ ಒಂದು ವೇಳೆ ಶೂದ್ರ ಎಂಬ ಜಾತಿಯಲ್ಲಿ ಜೂತ್ರನಾಗಿ ಹುಟ್ಟಿದವನ ನಾಲ್ಕನೇ ವರ್ಣದವನಲ್ಲಿ ಈ ನೀನು ಹೇಳ್ತಕ್ಕಂತಹ ಗುಣಗಳು ಇದ್ದ ಪಕ್ಷದಲ್ಲಿ ಅವನನ್ನು ಬ್ರಾಹ್ಮಣ ಅಂತ ಹೇಳ್ಬೋದೇ ಜಾತಿಯಲ್ಲಿ ಶೂದ್ರನಾಗಿದ್ದವನು ಸತ್ಯ ದಾನ ಕ್ಷಮಾಶೀಲ ಅನುಶಂಸಾದಿ ಗುಣಗಳಿಂದ ಶೋಭಿತನಾದರೆ ಅವನನ್ನು ಬ್ರಾಹ್ಮಣ ಅಂತ ಹೇಳ್ಬೋದೇ ಅದಕ್ಕೆ ಉದೃಷ್ಟ ಹೇಳ್ತಾನೆ ಶೂದ್ರೇತು ಯದ್ ಲಕ್ಷ್ಮ ದ್ವಿಜೇ ನ ವಿದ್ಯತೆ ನ ವೈ ಶೂದ್ರೋ ಭವೇ ಶೂದ್ರೋ ಬ್ರಾಹ್ಮಣೋ ಚ ಬ್ರಾಹ್ಮಣ ಶೂದ್ರನಲ್ಲಿ ಗುಣ ಇದ್ದರೆ ಅವನೇ ಬ್ರಾಹ್ಮಣ ಬ್ರಾಹ್ಮಣನಲ್ಲಿ ಗುಣವಿಲ್ದಿದ್ರೆ ಅವನೇ ಶೂದ್ರ ಅಲ್ಲಿಗೆ ನಿಂತ್ಕೋಬೇಕು ನ್ಯಾಯವಾಗಿ ಅದರ ಮೇಲೆ ಪ್ರಶ್ನೆ ಕೇಳ್ತಾನೆ ಹಾಗಿದ್ರೆ ಜಾತಿ ಎಂಬುದು ವ್ಯರ್ಥ ಹೋಗುತ್ತಲ್ಲ ಕೇವಲ ಗುಣದಿಂದಲೇ ಮಾಡುವುದು ಪಕ್ಷದಲ್ಲಿ ಯದಿತೆ ತೋರಾಯನ್ ಬ್ರಾಹ್ಮಣ ಪ್ರಸಮೀಕ್ಷಿತ ವೃಥ ಜಾತಿ ತದಾಯುಷ್ಮನ್ನೇ ಕೃತಿ ಯಾವನ್ನ ವಿದ್ಯತೆ ಅದಕ್ಕೆ ಯುಧಿಷ್ಠ ಹೇಳ್ತಾನೆ ನೀ ಹೇಳೋದೆಲ್ಲ ಗತಕಾಲದ ಪ್ರಶ್ನೆ ಜಾತಿರತ್ರ ಮಹಾಸರ್ಪ ಮನುಷ್ಯತ್ವೇ ಮಹಾಮತೆ ಶಂಕರ ಸರ್ವವರ್ಣಾನ ದುಷ್ಪರೀಕ್ಷೇತಿ ಮೇ ಇವತ್ತು ಎಲ್ಲ ಜಾತಿಗಳು ಒಂದಕ್ಕೊಂದಕ್ಕೆ ಸೇರಿಕೊಂಡಿರೋಣದ್ರಿಂದ ಜಾತಿಯಿಂದಲೇ ಮನುಷ್ಯನನ್ನು ಇವನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಂಬುದಾಗಿ ವಿಭಾಗ ಮಾಡುವುದು ತುಂಬ ಕಷ್ಟ ಒಂದು ವೇಳೆ ಮಾಡಬೇಕಾದ ಪಕ್ಷದಲ್ಲಿ ಜೀವನದ ವೃತ್ತಿ ನಡ್ಕೊಂಡು ಹೋಗೋದಕ್ಕೆ ಬೇಕಾದ ವ್ಯವಸ್ಥೆಗೆ ಮಾತ್ರ ಜಾತಿಯೇ ಹೊರತು ಪೂಜ್ಯತೆಗೆ ಜಾತಿಗೆ ಏನೂ ಸಂಬಂಧವಿಲ್ಲ ವಾಕ್ ಮೈಥುನ ಮಥೋ ಜನ್ಮ ಮರಣಂ ಚ ಸಮಂ ನೃಣಾಂ ಇದಮಾರ್ಷಂ ಪ್ರಮಾಣಂಚ ಯೇ ಜಾಮಹಿತ್ಯಪಿ ಒಬ್ಬರಂತ ಒಬ್ಬರು ಮಾತನಾಡ್ತಾರೆ ಒಬ್ಬರಂತ ಒಬ್ಬರು ಪತಿ ಪತ್ನಿ ಸಂಗಮ ಮಾಡ್ತಾರೆ ಒಬ್ಬರಂತ ಒಬ್ಬರು ಹುಟ್ಟುತ್ತಾರೆ ಒಬ್ಬರಂತ ಒಬ್ಬರು ಸಾಯ್ತಾರೆ ಎಲ್ಲ ಸಮವಾಗಿರುವಾಗ ಕೇವಲ ಜಾತಿಯಿಂದ ಮನುಷ್ಯನನ್ನು ನಾವು ಗುರುತು ಹಚ್ಚೋದು ಬರೋದಿಲ್ಲ ಅಂಥೇಳಿ ಇದು ಒಂದು ಅದ್ಭುತವಾದ ಒಂದು ಪ್ರಶ್ನೆಗೆ ಉತ್ತರ ನಿಂತಾದ ಅನೇಕ ಪ್ರಶ್ನೆಗಳನ್ನೇ ಕೇಳಿ ಅವನಿಗೆ ಸಮಾಧಾನ ಆದ ಮೇಲೆ ಭೀಮಸೇನನ ಕಟ್ಟನ್ನು ಬಿಡ್ತಾನೆ ಅದು ಅಗಸ್ತ್ಯರು ಶಾಪ ಕೊಟ್ಟದ್ದು ಲೋಕದಲ್ಲಿ ಎಷ್ಟು ಉಪಯೋಗವಾಯಿತು ದೊಡ್ಡ ದೊರೆಗಳು ಹೆದರ್ತಿದ್ರು ಬ್ರಾಹ್ಮಣರಿಗೆ ಅವರ ತೇಜಸ್ಸು ಹಾಗಿರ್ತಿತ್ತು ಆದ್ದರಿಂದ ನಾವು ಅಗಸ್ತ್ಯರ ಚರಿತ್ರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಲೋಕಕ್ಕೆ ಅವರು ಕೊಟ್ಟ ಕೊಡುಗೆಯನ್ನು ಅಂಥ ಅಗಸ್ತ್ಯರು ಇನ್ನೂ ಇದ್ದಾರೆ ಅಂತ ನಾವು ಕೇಳ್ತೇವೆ ಕನ್ಯಾಕುಮಾರಿಯ ಬಳಿಯಲ್ಲಿ ಒಂದು ಪರ್ವತವನ್ನು ತೋರಿಸ್ತಾರೆ ಅಗಸ್ತ್ಯರಲ್ಲಿ ಇನ್ನೂ ಕೂತು ತಪಸ್ಸು ಮಾಡ್ತಾರೆ ಎಂಬುದಾಗಿ ಕೇಳ್ತೇವೆ ಕೇರಳ ಮತ್ತು ಕನ್ಯಾಕುಮಾರಿ ತಮಿಳುನಾಡು ಬಾರ್ಡರ್ಲು ಬರ್ತದೆ ಕರ್ನಾಟಕಕ್ಕೂ ಅಗಸ್ತರಿಗೂ ತುಂಬ ಸಂಬಂಧ ಉಂಟು ನಮ್ಮ ಕೊಡಗಿನ ಪ್ರಾಂತಕ್ಕೆಲ್ಲ ಅವರು ಸಂಚಾರ ಮಾಡ್ತಾ ಬಂದು ಕಾವೇರಿ ಎಲ್ಲಿದೆ ಎಂಬುದನ್ನು ಪತ್ತೆ ಮಾಡಿ ಈ ಕಾವೇರಿ ನದಿಯನ್ನು ಕಾವೇರಿಯನ್ನು ಕರ್ನಾಟಕಕ್ಕೂ ತಮಿಳುನಾಡಿಗೂ ಕೊಟ್ಟ ಮಹಾನುಭಾವರು ಆದ್ದರಿಂದ ಕಾವೇರಿ ಅವರ ಪತ್ನಿ ಎಂಬುದಾಗಿ ಹೇಳ್ತೇವೆ ಕಮಂಡ್ಲುವಲ್ಲಿಟ್ಕೊಂಡಿದ್ರಂತೆ ತೀರ್ಥ ರೂಪದಲ್ಲಿ ಉರುಳಿ ಹೋದದ್ರಿಂದ ನದಿಯಾಗಿ ಹರಿಯಿತು ಎಂಬುದಾಗಿ ಹೇಳ್ತೇವೆ ಇದರ ಹಿಂದೆ ಬಹಳ ದೊಡ್ಡ ಜಿಯೋಲಾಜಿಕಲ್ ಡಿಸ್ಕವರೀಸ್ ಇದ್ದಿರಬೇಕು ಅಗಸ್ತರು ಬಹಳ ದಿವಸ ಕೊಡಗಿನಲ್ಲಿದ್ದು ಬರಡಾಗಿ ಹೋಗಿದ್ದ ನಾಡಿನಲ್ಲಿ ಯಾವ ಜಾಗದಲ್ಲಿ ಯಾವ ತೂಬಿನಲ್ಲಿ ನೀರಿದೆ ಎಂಬುದಾಗಿ ಪತ್ತೆ ಮಾಡಿ ಹರಿಸಿದರು ಹೇಗೆ ಭಗೀರಥ ಉತ್ತರ ಭಾರತಕ್ಕೆ ಗಂಗೆಯನ್ನು ತಂದನು ದಕ್ಷಿಣ ಗಂಗಾ ರೂಪದಲ್ಲಿರ್ತಕ್ಕಂಥ ಕಾವೇರಿಯನ್ನು ಅಗಸ್ತ್ಯರು ಲೋಕಕ್ಕೆ ಕೊಟ್ಟರು ತಮಿಳ್ನಾಡಿಗೂ ಕರ್ನಾಟಕಕ್ಕೂ ಬೆಸಗಿಯ ಉಳ್ಕೊಂಡರು ಅಗಸ್ತ್ಯ ಕ್ಷೇತ್ರ ಅಗಸ್ತ್ಯ ಆಶ್ರಮ ಇಂಥ ಅಗಸ್ತ್ಯ ಚರಿತ್ರೆ ತುಂಬ ಪುಣ್ಯಪ್ರದವಾದದ್ದು ಇದರಲ್ಲಿ ಏನು ಹುಷ ಚರಿತ್ರೆಯನ್ನು ಸೇರಿಸಿ ಹೇಳಿದ್ದೇವೆ ವೃತ್ತರಾಸುರನ ಕಥೆಗೆ ಹೋಗೋಣ ಎಲ್ಲೆಲ್ಲಿ ಬರುತ್ತೆ ಪ್ರಸಂಗ ಅದೇ ರೀತಿಯಲ್ಲಿ ಹೇಳ್ತಾ ಹೋದರೆ ಮುಗಿಯೋದಿಲ್ಲ ಮಹಾಭಾರತ ಪೂರ್ವದಲ್ಲಿ ಇಂದ್ರನಿಗೆ ಪುರೋಹಿತರಾಗಿದ್ದ ದೇವಗುರು ಬೃಹಸ್ಪತಿ ಒಂದು ಕಾರಣಕ್ಕಾಗಿ ಕೋಪ ಮಾಡಿಕೊಂಡು ಮಂತ್ರಿ ಪದವಿಯನ್ನು ತೋರೆದರು ಇಂದ್ರ ಸರಿಯಾಗಿ ಗೌರವ ತೋರಿಸಲಿಲ್ಲ ಅಂತ ಹೋದ್ರೆ ಹೋಗ್ತಾರೆ ಅಂತ ಹೇಳಿ ಇಂದ್ರನು ಉಪೇಕ್ಷೆ ಮಾಡಿ ಆ ಜಾಗಕ್ಕೆ ತ್ವಷ್ಟ ಪ್ರಜಾಪತಿಯ ಪುತ್ರನಾಗಿದ್ದ ವಿಶ್ವರೂಪನೆಂಬವನನ್ನು ನೆನೆಸಿಕೊಂಡ ಅವನಿಗೆ ಮೂರು ತಲೆ ಇತ್ತು ಎಲ್ಲ ಸಂಕೇತದ ಕಥೆ ಒಂದರಲ್ಲಿ ಅನ್ನವನ್ನು ತಿಂತಿದ್ದ ಒಂದರಲ್ಲಿ ಸೋಮಪಾನ ಅಮೃತವನ್ನು ಕುಡಿತಾ ಇದ್ದ ಒಂದರಲ್ಲಿ ಮದ್ಯಪಾನವನ್ನು ಮಾಡ್ತಾ ಇದ್ದ ಇಂಥ ರಾಜಕಾರಣಿಗಳು ಇದ್ದರು ಅನ್ನೋದನ್ನು ದೇವತೆಗಳ ಕಾಲದಲ್ಲಿ ಕೂಡ ತೋರಿಸ್ತಾ ಇದ್ದಾರೆ ಅವನ ತಾಯಿ ಹಸುರ ಕುಲದವಳು ತಂದೆ ದೇವ ಕುಲದವನು ತರ್ಷ ಪ್ರಜಾಪತಿ ಆದ್ದರಿಂದ ಇಂದ್ರ ಅತ್ಲಾಗಿತ್ಲಾಗಿ ನೋಡ್ತಾ ಇದ್ದಾಗ ನಮ್ಮ ದೇಶದ ಭಂಡಾರವನ್ನು ದೇವತೆಗಳಿಗೆ ಸೇರಬೇಕಾದ ಆವಿರ್ಭಾಗವನ್ನು ಹೊಸರರಿಗೂ ಕೊಟ್ಟು ಕೊಟ್ಟು ಕಳ್ಳತನದಲ್ಲಿ ನಮ್ಮ ದೇಶದ ದ್ರವ್ಯಗಳನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡಿ ದುಡ್ಡು ಮಾಡಿಕೊಳ್ಳುವವರಂತೆ ಹೊಸದೇವ ಗುರು ಅನ್ಯಾಯವನ್ನು ಮಾಡಲಾಗಿ ಕೋಪ ಬಂದು ಇಂದ್ರ ಅವನ ತಲೆಯನ್ನು ಕತ್ತರಿಸಿಬಿಟ್ಟ ಅದು ಮೂರು ಪಕ್ಷಿಯಾಗಿ ಹಾರಿ ಹೋಯಿತು ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಉಂಟಾಯಿತು ಅದನ್ನು ಸ್ತ್ರೀಯರು ಭೂಮಿಯು ಜಲವು ಸ್ವೀಕಾರ ಮಾಡಿದ ಮರಗಳು ಸ್ವೀಕಾರ ಮಾಡಿದವು ಅಂತ ಹೇಳ್ತೇವೆ ಅದರ ಫಲವಾಗಿಯೇ ಭೂಮಿಯಲ್ಲಿ ಕೆಲವು ಭಾಗ ಬಂಜರಾಯಿತು ಅದರ ಫಲವಾಗಿಯೇ ಎಷ್ಟು ಕತ್ತರಿಸಿದರೂ ಗಿಡದಲ್ಲಿ ಒಂದು ಅಂಟು ಅಂಟು ಉಂಟಾಗುತ್ತೆ ಅದು ಮಡಿಗೆ ಬರುವುದಿಲ್ಲ ಸ್ತ್ರೀಯರು ತಿಂಗಳಲ್ಲಿ ಮೂರು ದಿವಸ ರಜಸ್ವಲಯರಾಗಿರ್ತಾರೆ ಅದರಿಂದಲೇ ಮುಂದಕ್ಕೆ ಸಂತಾನ ವೃದ್ಧಿ ವೃತ್ರ ಸರಸಂಹಾರವಾದ ಮೇಲೆ ಅಂತೂ ಬಹಳ ದೊಡ್ಡ ಮರ್ಮ ಬಯೋಲಾಜಿಕಲ್ ಟ್ರೂತ್ ಅನ್ನು ಹೇಳ್ತಾರೆ ಕಥೆಗಳನ್ನು ಹೆಚ್ಚು ವಿವರಿಸೋದಕ್ಕೆ ಅವಕಾಶವಿಲ್ಲ ಇದು ವೇದೋಕ್ತವಾದ ಕಥೆ ಅಲ್ಲಿಂದ ಮುಂದಕ್ಕೆ ತನ್ನ ಮಗ ಹೋದಲ್ಲ ಅಂತ ಕೋಪದಿಂದ ವಿಶ್ವರೂಪ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಎಂಬುದಾಗಿ ಒಂದು ದೊಡ್ಡ ಹೋಮವನ್ನು ಮಾಡಿದ ಅದರಲ್ಲಿ ಸ್ವಾಹೇಂದ್ರ ವೃತ್ರ ಸ್ವಾಹೇಂದ್ರ ಶತ್ರುರ್ವರ್ಧ ಸ್ವ ಇಂದ್ರ ಶತ್ರುವೇ ಬಾ ಅಂತ ಹೇಳುವಾಗ ಸ್ವಾಹೇಂದ್ರ ಶತ್ರುರ್ವರ್ಧ ಸ್ವ ಸ್ವರ ವ್ಯತ್ಯಾಸವಾದ್ದರಿಂದ ಸಮಾಸ ವ್ಯತ್ಯಾಸವಾಗಿ ಇಂದ್ರನನ್ನು ಕೊಲ್ಲುವ ಮಗನೇ ಎನ್ನುವುದು ಬದಲು ಇಂದ್ರನಿಂದ ಕೊಲ್ಲಲ್ಪಡುವ ಮಗನೇ ಅಂತ ಅರ್ಥ ಉಂಟಾಗಿ ಯಾಗಭೂಮಿಯಲ್ಲಿ ವೃತ್ರಾಸುರ ಅವನು ಬೆಳೆದು ಬಿಟ್ಟ ಸ ಇಷು ಇಷು ಮಾತ್ರ ವಿಶ್ವಂಗವರ್ಧತ ಒಂದು ಬಿಲ್ಲಿನಷ್ಟು ಪ್ರಮಾಣದಲ್ಲಿ ಭೂಮಿ ಆಕಾಶಗಳನ್ನು ಏನಾವೃತ ಇಮೇ ಲೋಕಾ ತಮಸ ತ್ವಾಷ್ಟಮೂರ್ತಿನ ಸವೈ ವೃತ್ರ ಇತಿ ಪ್ರೋಕ್ತ ಪಾಪ ಪರಮದಾರುಣ ವೃತ್ರ ಮತ್ತು ವೃತ್ತ ವೃತ್ತ ಅಂದರೆ ಸರ್ಕಲ್ ವೃತ್ತ ಅಂದರೆ ಕ್ಯಾರೆಕ್ಟರ್ ಎಲ್ಲಿ ಹೊರಡ್ತದೆ ಅಲ್ಲಿಗೆ ಬಿಂದು ಬಂದು ಸೇರಿದೆ ಅದಕ್ಕೆ ವೃತ್ತ ಅಂತ ಹೇಳ್ತೇವೆ ವೃತ್ರ ಶಬ್ದಕ್ಕೆ ಎನ್ ಸರ್ಕ್ಲರ್ ಈ ಭೂಮಿಯನ್ನು ಮನುಷ್ಯರನ್ನು ತನ್ನ ಪಾಪದ ಬಾಹುಗಳಿಂದ ಬಂಧಿಸಿದವನು ಹೊರಗಡೆ ಹೋಗಿ ಬಿಡದೇ ಇರುವವನು ತನ್ನಲ್ಲಿ ಇದ್ದರೂ ಕೆಳಗೆ ಸುರಿಸ್ತೇ ಇರತಕ್ಕಂಥ ಮೋಡದಂತೆಯೂ ನೀರು ತುಂಬಿದ್ದರೂ ಕಟ್ಟೆ ಹೊರಗೆ ಒಂದಂಶವನ್ನು ಬಿಡದಂತೆಯೂ ವೇದ ಜ್ಞಾನ ತುಂಬಿದ್ದರೂ ಇನ್ನೊಬ್ಬರಿಗೆ ಉಪದೇಶ ಮಾಡದೇ ಇರುವಂತೆಯೂ ಬ್ರಾಹ್ಮಣ ಎಲ್ಲೆಲ್ಲಿ ಸ್ವಾರ್ಥ ಇರ್ತದೆಯೋ ಅದೆಲ್ಲ ವೃತ್ರಶಕ್ತಿ ಅದನ್ನು ಸಂಹಾರ ಮಾಡುವುದಕ್ಕೆ ದೇವತೆಗಳೆಲ್ಲರೂ ಬ್ರಹ್ಮನನ್ನು ಕೇಳ್ತಾರೆ ಬ್ರಹ್ಮ ಅವರನ್ನೆಲ್ಲ ದಧೀಚ ಮಹರ್ಷಿಯ ಹತ್ರ ಹೋಗಿ ಅಂತ ಕೇಳ್ತಾನೆ ಕಾಶ್ಮೀರದಲ್ಲಿ ಶರೀರಾವತಿ ಅಂತ ಒಂದು ಪ್ರಾಂತ ಇವತ್ತು ಅದು ಹಿಮಾಚಲ ಪ್ರದೇಶಕ್ಕೆ ಬಂದಿದೆ ತದ್ವಿಧ ಶರ್ಯಣಾವತಿ ಇಂದ್ರೋ ದಧೀಚೋ ಅಷ್ಟಭಿ ವೃತ್ರಾಣ್ಯ ಪ್ರತಿಷ್ಕುತಃ ನೂರಾರು ಸಾವಿರಾರು ರೂಪದಲ್ಲಿದ್ದ ವೃತ್ರ ಸಂಹಾರ ಮಾಡುವುದಕ್ಕೆ ದಧೀಚ ಮಹರ್ಷಿಯ ಬೆನ್ನು ಮೂಳೆ ಅದನ್ನು ಪ್ರಾರ್ಥನೆ ಮಾಡಿ ಅವನ ಯೋಗದಿಂದ ಪ್ರಾಣ ಬಿಟ್ಟ ಮೇಲೆ ಅದನ್ನು ವಜ್ರಾಯುಧವನ್ನಾಗಿ ಮಾಡಿಕೊಂಡು ಅದನ್ನು ಭೂಮಿ ಆಕಾಶ ದೇವಲೋಕದಲ್ಲಿ ವಿಷ್ಣುವಿನ ಸಹಾಯದಿಂದ ವಜ್ರಾಯುಧವನ್ನೆತ್ತಿ ವೃತ್ರಾಸುರನ ಕೊಂದು ಹಾಕ್ತಾನೆ ಎಂಬುವ ಕಥೆ ಅತ್ಯಂತ ರೋಚಕವಾದ ಕಥೆ ವಿಷ್ಣುವಿಗೆ ತ್ರಿಧಾತು ತ್ರಿಧಾಮ ಎಂಬುದಾಗಿ ಹೆಸರುಂಟಾಯಿತು ತ್ರಿವಿಕ್ರಮನ ಮೂರು ಪಾದಗಳಿಗೂ ಇದಕ್ಕೂ ಸಮವನ್ನು ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ದೇವಾದಾನವ ಮನುಷ್ಯರು ಪರಮಾತ್ಮನಲ್ಲಿ ಬ್ರಹ್ಮಚರ್ಯವನ್ನು ವಾಸ ಮಾಡಿ ಕೊನೆಯಲ್ಲಿ ಏಕಾಕ್ಷರಿ ಮಂತ್ರವನ್ನು ದಾ ದಾ ದಾ ಎಂಬುದನ್ನು ಪಡ್ಕೊಳ್ತಾರೆ ದತ್ತ ದಾಮ್ಯತ ದಯಧ್ವಂ ದಾನ ಮಾಡಿ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿ ಇತರರ ಕಷ್ಟಕ್ಕೆ ನೀವು ದಯೆಯನ್ನು ತೋರಿಸಿ ಇದೇ ತ್ರಿವಿಕ್ರಮನ ಮೂರು ಪಾದಗಳು ಈ ಮೂರು ಪಾದಗಳೇ ವಜ್ರಾಯುಧಗಳು ಇವುಗಳಿಂದಲೇ ವೃತ್ತರಾಸನ ಸಂಹಾರ ಮಾಡಬಹುದು ರಾಜಕೀಯದಲ್ಲಿ ಸಾಮಾಜಿಕ ಶಕ್ತಿಯಲ್ಲಿ ಕುಟುಂಬದಲ್ಲಿ ಕೂಡ ಎಲ್ಲಿ ಮನುಷ್ಯನಿಗೆ ಸ್ವಾರ್ಥ ಬರ್ತದೆಯೋ ಅಲ್ಲಿ ಸಮಾಜ ಹಾಳಾಗ್ತದೆ ಬರಡು ಭೂಮಿ ಆಗ್ತದೆ ಎಂಬುದು ಇದು ವೃತ್ತಾಸುರನ ಕಥೆ ಇಂಗ್ಲೀಷ್ನಲ್ಲಿ ಟಿ ಎಸ್ ಎಲಿಯಟ್ ಎಂಬ ಒಬ್ಬ ಮಹಾಕವಿ ದ ವೇಸ್ಟ್ ಲ್ಯಾಂಡ್ ಎಂಬ ಕವನದಲ್ಲಿ ಈ ಕಥೆಗಳೆಲ್ಲ ಜೋಡಿಸಿಕೊಂಡು ಕೊನೆಯಲ್ಲಿ ಆ ನೀರು ತುಂಬಿದ ಮೋಡ ಮಾತನಾಡುವ ಭಾಷೆಯಲ್ಲಿ ವೇದದ ಕಥೆಯನ್ನು ವಾಟ್ ದಿ ಥಂಡರ್ ಸೈಡ್ ಐದನೇ ಭಾಗದಲ್ಲಿ ಹೇಳ್ತಾನೆ Ganga was sunken the limp leaves waited for rain while the jungle crouched, hump in silence then spake the thunder ದತ್ತ Datta, Damyata, Dayadvam. ವೃತ್ರಾಸುರನ ಕಥೆಯನ್ನು ಉಪನಿಷತ್ತಿನ ಕಥೆಯನ್ನು ಸೇರಿಸಿ ಹಿಮೋತ್ಪರ್ವತದ ಕಾಡೆಲ್ಲ ಸೊರಗಿ ಪ್ರಾಣಿ ಪಶು ಪಕ್ಷಿಗಳು ಎಲ್ಲೂ ಒಂದು ಹನಿ ನೀರಿಲ್ಲದೆ ಇರುವಾಗ ಮೇಲೆ ಕಾಣಿಸಿಕೊಂಡ ಕಪ್ಪು ಮೋಡ ಹೇಳಿತು ನೀನು ದಾನ ಮಾಡು ಧರ್ಮ ಮಾಡು ದಯೆ ತೋರಿಸು ಅಂದ್ರೆ ಮಳೆ ಸುರಿಸ್ತೇನೆ ವೃತ್ರಾಸುರನೆಂಬ ಪಾಪಶಕ್ತಿ ಇವತ್ತು ಲೋಕವನ್ನೆಲ್ಲ ಆವರಿಸಿದೆ ಪಶ್ಚಿಮ ಪೂರ್ವ ಉತ್ತರ ದಕ್ಷಿಣ ಕರ್ನಾಟಕ ಆಂಧ್ರ ತಮಿಳುನಾಡು ಉತ್ತರ ಭಾರತ ಎಲ್ಲವನ್ನೂ ಬಿಡದೆ ಸ್ವಾರ್ಥ ಶಕ್ತಿ ಹೋದರೆ ಮಾತ್ರ ಇದು ಪ್ರವಾಹ ಸಪ್ತ ಸಿಂಧುಗಳು ಗಂಗೆ ಚೈಮನೆ ಚೈನಾ ಗೋದಾವರಿ ಸರಸ್ವತಿ ನಮ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಏಳು ನದಿಗಳು ಭಾರತೀಯರಿಗೆ ತುಂಬ ಪವಿತ್ರವಾದದ್ದು ಅಂತ ಹೇಳ್ತೇವೆ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಸ್ವಜತಾ ಸಜತಾಪರುಷ್ಣಿಯ ಅಶಕ್ನಿಯಾಮೃದ್ರದೇ ವಿತಸ್ತಾಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ ಈ ಏಳು ನದಿಗಳ ಹೆಸರನ್ನು ವೇದದಲ್ಲಿ ಬೇರೆ ರೀತಿ ಹೇಳ್ತಾರೆ ಯೋಗದಲ್ಲಿ ಹೇಳ್ತಾರೆ ಭೂ ಭೂಹು ಭುವಃ ಸುವಃ ಮಹ ಜನಃ ತಪಃ ಸತ್ಯಂ ಸಪ್ತ ಲೋಕಗಳು ಮನುಷ್ಯನ ಆವಿಷ್ಕಾರದಲ್ಲಿ ಏಳು ಲೋಕಗಳಿಗೆ ಏರಬೇಕು ಇರುವುದು ಭೂಮಿಯಲ್ಲಿ ಬೆಳೆಯುವುದು ಬೆಳಕಿನ ಲೋಕದಲ್ಲಿ ಕಾಣಬೇಕಾದ್ದು ಪರಮಾತ್ಮನ ಸಾಕ್ಷಾತ್ಕಾರ ಲೋಕ ಇವು ಇಷ್ಟಕ್ಕೂ ಅಡ್ಡವಾಗಿ ಮಲಗಿರುವನು ಹಾವಿನ ರೂಪದಲ್ಲಿ ವೃತ್ರಾಸುರ ಅವನನ್ನು ಸಂಹಾರ ಮಾಡತಕ್ಕಂಥ ಕಥೆ ನಮ್ಮ ಲಾಕ್ಷಣಿಕರು ಹೇಳ್ತಾರೆ ಇದು ವೃತ್ರಾಸುರನ ಕಥೆ ಬರೆಯದೇ ಇದ್ದದ್ದು ಮಹಾಕಾವ್ಯವೇ ಅಲ್ಲ ಮಹಾಭಾರತ ಇರ್ಬೋದು ಭಾಗವತ ಇರ್ಬೋದು ರಾಮಾಯಣ ಇರ್ಬೋದು ಇನ್ನೂ ದೊಡ್ಡ ದೊಡ್ಡ ಕಾವ್ಯಗಳಿರ್ಬೋದು ಸಮುದ್ರ ವರ್ಣನೆ ಹೇಗೆ ಮುಖ್ಯವೋ ವೃತ್ರಾಸುರ ವಧೆ ಎಂಬುದು ಬರಬೇಕು ಅಂತ ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ ಅತ್ಯಂತ ಸುಂದರವಾದ ಕಥೆ ಇದು ಆ ಕಥೆಯನ್ನು ಕೇಳಿಕೊಂಡು ಪಾಂಡವರು ಮುಂದೆ ಮುಂದಕ್ಕೆ ಬರ್ತಾ ಅಲ್ಲೊಂದು ವಿಚಿತ್ರವಾದ ತೀರ್ಥವನ್ನು ಕಾಣ್ತಾರೆ ಇದೇನು ಅಂತ ಕೇಳಿದಾಗಿ ಇಲ್ಲಿ ಋಷ್ಯಶೃಂಗನೆಂಬ ಮುನಿ ತಪಸ್ಸು ಮಾಡಿದ ಜಾಗ ಆ ಋಷ್ಯಶೃಂಗನ ಕಥೆಯನ್ನು ಹೇಳ್ತೇನೆ ಅಂತ ಅಲ್ಲಿದ್ದ ಋಷಿಗಳು ಹೇಳ್ತಾರೆ ಪೂರ್ವದಲ್ಲಿ ವಿಭಂಡಕನೆಂಬ ಒಬ್ಬ ಮಹರ್ಷಿ ಇದ್ದ ಅವನಿಗೆ ಒಂದು ಹೆಣ್ಣು ಜಿಂಕೆಯಲ್ಲಿ ಒಂದು ಮಗು ಉಂಟಾಯಿತು ಅವನಿಗೆ ಋಷ್ಯಶೃಂಗ ಅಂತ ಹೆಸರಿಟ್ಟರು ತಲೆಯಲ್ಲಿ ಜಿಂಕೆ ಕೊಂಬಿನಂಥ ಸಣ್ಣ ಸುಳಿಗಳು ಆಕಾರಗಳಿದ್ದವು ಇದು ಸ್ವಲ್ಪ ಹಾಸ್ಯದ ಕತೆ ರಾಮಾಯಣದಲ್ಲಿ ಸಂಕ್ಷೇಪ ಮಹಾಭಾರತದಲ್ಲಿ ವಿಸ್ತಾರ ಈ ತಂದೆಗೆ ಮಗನ ಮೇಲೆ ಎಷ್ಟು ವ್ಯಾಮೋಹವೆಂದರೆ ತಾನು ಹೊರಗೆ ಯಜ್ಞ ಯಾಗ ಹೋಮ ಹವನ ಮಾಡಿಸೋದಕ್ಕೆ ಎಲ್ಲಿ ಹೋದರೂ ಪುರೋಹಿತ ಮಗನನ್ನು ತನ್ನ ಮನೆಯ ಒಳಗೆ ಕೂಡಿ ಹಾಕಿ ಅವನಿಗೆ ಸ್ತ್ರೀ ಸಂಪರ್ಕವಿಲ್ಲದಂತೆ ಎಲ್ಲಿ ಓಡಿ ಹೋಗದಂತೆ ಯಾರೆಲ್ಲಿ ಮಗುವನ್ನು ಕದ್ಕೊಂಡು ಹೋಗಿಬಿಡ್ತಾರೋ ಅಂತ ಇಷ್ಟೊಂದು ವ್ಯಾಮೋಹದಲ್ಲಿ ಒಳಗೆ ಕೂಡಿ ಹಾಕ್ತಾ ಇದ್ದ ಅದೇ ಕಾಲದಲ್ಲಿ ದಶರಥ ಮಹಾರಾಜನ ಕಾಲ ಅಂಗರಾಜ್ಯದಲ್ಲಿ ಭಯಂಕರ ಕ್ಷಾಮ ಉಂಟಾಯಿತು ರೋಮಪಾದನೆಂಬ ದೊರೆ ಇದ್ದ ಕಾಲು ಹೆಜ್ಜೆ ಮೇಲೆಲ್ಲ ಕೂದಲು ಬೆಳೀತಾ ಇತ್ತು ಅವನಿಗೆ ಇದು ಅವಲಕ್ಷಣ ಕಾಲಲ್ಲಿ ಮಂಡಿಯಲ್ಲಿ ತೊಡೆಯಲ್ಲಿ ಮೈಯಲ್ಲಿ ಕೂದಲು ಇರ್ಬೋದು ಕಾಲಲ್ಲಿ ಹೆಜ್ಜೆಯ ಮೇಲೆ ಬೆರಳುಗಳಲ್ಲಿ ಕೂದಲು ಇರಬಾರ್ದು ದಾರಿದ್ದ ಲಕ್ಷಣ ರೋಮಪಾದ ಅವನು ಸೂತರ ದೊರೆ ಬ್ರಾಹ್ಮಣರ ಮೇಲೆ ಅತಿಕ್ರಮಣ ಮಾಡಿದ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿದ ಅಂತ ಹನ್ನೆರಡು ವರ್ಷ ಮಳೆ ಬರಲಿಲ್ಲ ಅವನು ದತ್ತು ತಗೊಂಡಿದ್ದ ದಶರಥನ ಮಗಳು ಶಾಂತ ಎಂಬುವಳನ್ನು ಆಗ ಅವನ ಪುರೋಹಿತರು ಹೇಳಿದರು ನೀವು ಈ ರಾಜ್ಯಕ್ಕೆ ವಿಭಂಡಕ ಪುತ್ರ ಋಷ್ಯಶೃಂಗನನ್ನು ಒಂದು ಉಪಾಯ ಮಾಡಿ ಕರ್ಕೊಂಡು ಬಂದರೆ ಸಂತತವಾಗಿ ಮಳೆ ಉಂಟಾಗುತ್ತೆ ಯಾಕೆಂದರೆ ಅವನ ಕಾಲಲ್ಲಿ ಕ್ಷೇಮ ಚಕ್ರ ಅಂತ ಒಂದಿದೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳ್ತಾರೆ ಕಾಲಲ್ಲಿ ಚಕ್ರ ಇರಬೇಕು ಕೈಯಲ್ಲಿ ಚಕ್ರ ಇರಬೇಕು ಯಾವ್ಯಾವುದಿದ್ರೆ ಏನೇನಾಗುತ್ತೆ ಎಂಬುದಾಗಿ ನಾವು ಇದಕ್ಕೆ ಕಾಲು ಗುಣ ಅಂತ ಹೇಳ್ತೇವೆ ಕೆಲವರು ಕಾಲು ಎಲ್ಲಿ ಇಟ್ಟರೆ ಅಲ್ಲೇ ಸರ್ವನಾಶ ಕೆಲವರು ಕಾಲು ಎಲ್ಲಿಟ್ಟರೆ ಅಲ್ಲಿ ಸರ್ವ ಉತ್ಕರ್ಷ ಇಂಥ ಒಬ್ಬ ಮುನಿಯನ್ನು ಹೇಗೆ ಕರ್ಕೊಂಬರೋದು ವಿಭಂಡಕನನ್ನು ಹೇಗೆ ವಂಚಿಸೋದು ಏನೇನು ಮಾಡಿದರೂ ಉಪಾಯ ಹೊಳಿಲಿಲ್ಲ ಆಗ ರೋಮಪಾದನ ಆಸ್ಥಾನದಲ್ಲಿದ್ದ ವಯಸ್ಸಾದ ಒಬ್ಬ ವೇಶ್ಯೆ ಒಬ್ಬ ಸೂಳೆ ಹೇಳ್ತಾಳೆ ರಾಜರೇ ನಮಗೆ ಬಿಟ್ಟುಬಿಡಿ ಇದನ್ನು ಉಪಾಯ ಮಾಡಿ ಕರ್ಕೊಂಬರ್ತೇವೆ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ದೊಡ್ಡ ಹಡಗನ್ನು ನೀವು ನಮಗೆ ಕೊಡಬೇಕು ನೌಕೆ ಆ ನೌಕೆಯಲ್ಲಿ ಬಣ್ಣ ಬಣ್ಣದ ರೀತಿಯಲ್ಲಿ ಒಳ್ಳೊಳ್ಳೆಯ ಗಿಡಗಳನ್ನು ಕೃತಕವಾಗಿ ನಾವು ಮಾಡಿ ಅದರಲ್ಲಿ ಹಣ್ಣುಗಳನ್ನು ಬರುವಂತೆ ಮಾಡಿ ಅದರಲ್ಲಿ ದೀಪ ಅಲಂಕಾರ ಉಂಟು ಮಾಡಿ ಋಷಿಗಳ ಆಶ್ರಮದಂತೆ ಒಂದು ಆಶ್ರಮವನ್ನು ಕಂಗೊಳಿಸುವಂತೆ ಮಾಡಿ ನಾವು ಅನೇಕರು ಸೇರಿಕೊಂಡು ಋಷಿಮುನಿಗಳಂತೆ ವೇಷ ಹಾಕಿಕೊಂಡು ಉಪಾಯದಲ್ಲಿ ಹಡಗನ್ನು ಆ ಅಂಗರಾಜ್ಯಕ್ಕೆ ಸಮೀಪದಲ್ಲಿ ಇವತ್ತು ಬಂಗಾಳ ಕೊಲ್ಲಿ ಏನು ಬ್ರಹ್ಮಪುತ್ರ ನದಿಯಲ್ಲಿ ಹರಿತಾ ಇದೆಯಲ್ಲ ಅಂಥದ್ದೆಲ್ಲೋ ಒಂದು ಜಾಗದಲ್ಲಿ ಸೂಕ್ಷ್ಮದಲ್ಲಿ ತಗೊಂಡೋಗಿ ನಿಲ್ಲಿಸಿ ಋಷಿ ಕಾಣದೇ ಇರೋ ಕಾಣದಲ್ಲಿ ಉಪಾಯದಲ್ಲಿ ಮುನಿಕುಮಾರನನ್ನು ಅಪಹರಿಸಿ ಕರ್ಕೊಂಬರ್ತೇವೆ ಕಿಡ್ನ್ಯಾಪಿಂಗ್ ಕಥೆ ಹೆಣ್ಣುಮಕ್ಕಳನ್ನು ಕದೀತಾರೆ ಅಂತ ಕೇಳ್ತೇವೆ ಗಂಡು ಹುಡುಗನನ್ನೇ ಕದಿಯುವುದು ಕಿಡ್ನ್ಯಾಪಿಂಗ್ ಎ ಮುನಿ ಬಾಲಕ ವಿಚಿತ್ರವಾದ ಕಥೆ ನಿಮ್ಗೆ ಭಯ ಆಗೋದಿಲ್ಲವೇ ಅಂತ ಕೇಳಿದಾದರೆ ನಾವು ನಾನಾ ರೀತಿಯ ವಂಚನೆಗಳಲ್ಲಿ ಪಳಗಿದವರು ನಮಗೆ ಬಿಟ್ಟು ಬಿಟ್ಟುಬಿಡಿ ಅಂತ ಅಂಥೇಳಿ ಆ ವೇಷಶಾಸ್ತ್ರಿ ಅನೇಕರನ್ನು ಕರೆದುಕೊಂಡು ಆ ವಿಭಂಡಕರಿದ್ದ ಜಾಗಕ್ಕೆ ಬರ್ತಾಳೆ ಅಲ್ಲಿ ಬಂದರೆ ಹೊಂಚು ಹಾಕಿ ಅನೇಕ ದಿವಸ ನೋಡ್ತಾಳೆ ವಿಭಂಡಕರು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ಒಂದು ದಿವಸ ಅಲ್ಲಿ ಮುನಿ ಹೊರಗೆ ಹೋದದ್ದನ್ನು ನೋಡಿ ಏಕಾಂತದಲ್ಲಿ ಬಂದು ಆ ಋಷ್ಯಶೃಂಗನ ಎದುರುಗಡೆ ನಿಂತ್ಕೊಳ್ತಾರೆ ಇಂಥ ಸುಂದರ ಸ್ತ್ರೀಯರನ್ನು ಕಾಣದೇ ಇದ್ದವನು ಅವರು ಯಾವುದೋ ಆಶ್ರಮದ ಋಷಿಕುಮಾರ್ ಇರ್ಬೋದು ಅಂತ ತಿಳ್ಕೊಂಡು ಅವ್ರಿಗೆ ಅಭಿವಾದನೆ ಮಾಡೋದಕ್ಕೆ ಹೋಗ್ತಾನೆ ಬನ್ನಿ ನಮ್ಮ ತಂದೆ ಇಲ್ಲ ಒಳಗೆ ಕೂತ್ಕೊಳ್ಳಿ ಅಂತ ಸ್ವಾಗತ ಮಾಡುವಾಗ ಅಯ್ಯೋಯ್ಯೋ ನಮ್ಮ ಪದ್ಧತಿ ಇತರರ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ಳೋದಲ್ಲ ಅದೇನಿದ್ರು ನಾವೇ ಮಾಡ್ತೇವೆ ಅಂತ ಹೇಳಿ ಇವನು ತುಂಬ ಯೋಚನೆ ಮಾಡ್ತಾನೆ ಋಷಿಗಳು ಅಂತಾರೆ ಗಡ್ಡವಿಲ್ವಲ್ಲ ಋಷಿಗಳು ಅಂತಾರೆ ಮೀಸೆ ಇಲ್ವಲ್ಲ ಋಷಿಗಳಾಗಿದ್ದರೆ ಕುಚಸ್ಥಾನದಲ್ಲಿ ಎದೆಗಳು ಯಾತಕ್ಕೆ ಇಷ್ಟೊಂದು ಮಟ್ಟಿಗಿವೆ ಋಷಿಗಳಾಗಿದ್ದರೆ ಧ್ವನಿ ಯಾತಕ್ಕೆ ಬೇರೆ ರೀತಿ ಇರುತ್ತೆ ಅಂಥೇಳಿ ಅವರವರಲ್ಲಿ ಒಂದು ರೀತಿಯ ಸೌಹಾರ್ದ ಉಂಟಾಗಿ ಈ ಮುನಿಕುಮಾರಕ ಅವರ ಸೌಂದರ್ಯಕ್ಕೆ ಬೆರಗಾಗಿ ಅವರನ್ನು ಮುತ್ತಿಕ್ಕುವುದು ತಬ್ಬಿಕೊಳ್ಳುವುದು ಅವರು ಕೊಟ್ಟ ಮಧುವನ್ನು ಕುಡಿಯುವುದು ನಾನಾ ರೀತಿಯ ಪಾನೀಯಗಳು ಅವರು ಕೊಟ್ಟ ಪಟ್ಟಣದ ಉಂಡೆ ಪದಾರ್ಥಗಳನ್ನು ಸಿಹಿ ಪದಾರ್ಥಗಳನ್ನು ತಿನ್ನುವುದು ಇವೆಲ್ಲ ಕಾಡಲ್ಲಿ ಮರದಲ್ಲಿ ನಮ್ಮ ಆಶ್ರಮದಲ್ಲಿ ಬೆಳೆದ ಹಣ್ಣುಗಳು ಅಂತ ಹೇಳಿ ಮೋಸ ಮಾಡಿಕೊಡ್ತಾರೆ ಸಾಯಂಕಾಲ ಹೊರಟು ಬಿಡ್ತಾರೆ ಅವರು ವಿಭಂಡಕ ಆಶ್ರಮಕ್ಕೆ ಬಂದ ಮೇಲೆ ನೋಡ್ತಾನೆ ಮಗ ದೀಪ ಹೊಚ್ಚಿಲ್ಲ ಅಗ್ನಿಹೋತ್ರಕ್ಕೆ ಏರ್ಪಾಡು ಮಾಡಿಲ್ಲ ಸಂಧ್ಯಾವನ್ನ ಮಾಡಿಲ್ಲ ಬೆಪ್ಪಾಗಿ ಕೂತಿರ್ತಾನೆ ಸ್ತ್ರೀ ವ್ಯಾಮೋಹದಿಂದ ಅದು ಹೇಳ್ಕೊಳ್ಳೋಕೆ ಗೊತ್ತಿಲ್ಲ ಅವನಿಗೆ ಪಾಪ ಮ್ಯೂಟ್ ಎಕ್ಸ್ಪೀರಿಯನ್ಸ್ ಯಾವುದೋ ಒಂದು ಅಟ್ರಾಕ್ಷನ್ ಏನಾಯಿತು ನಿನಗೆ ಯಾರು ಬಂದರು ಅಂತ ಕೇಳಿದ್ರೆ ಅಪ್ಪ ಯಾವುದೋ ಒಂದು ಆಶ್ರಮದಿಂದ ಕೆಲವರು ಬಂದಿದ್ದರು ಅವ್ರು ಹೀಗೆ ವಿಚಿತ್ರವಾಗಿದ್ದರು ಅಂತ ಅನ್ಪಟ್ಟು ಅನುಭವ ಎಲ್ಲ ಹೇಳಿದ ಮೇಲೆ ವಿಭಂಡಕನಿಗೆ ಭಯವಾಗುತ್ತೆ ಯಾರೋ ಸ್ತ್ರೀಯರು ಬಂದಿರಬೇಕು ಅಂತ ತಿಳ್ಕೊಂಡು ಅದನ್ನ ಮಗನಿಗೆ ಹೇಳಿದೆ ಅಯ್ಯೋ ರಾಕ್ಷಸರು ಪಿಶಾಚರು ಇನ್ನೊಂದು ಸಲ ಅವ್ರು ಬಂದರೆ ಆಶ್ರಮದೊಳಗೆ ಸೇರಿಸಬೇಡ ಅಂತ ಹೇಳಿ ಮತ್ತೆ ಮರು ದಿವಸ ಬಾಗಿಲು ಭದ್ರ ಮಾಡಿಕೊಂಡು ಹೋಗ್ತಾನೆ ಈಗ ಅನೇಕ ದಿವಸ ನಡೆದು ಒಂದು ದಿವಸ ಈ ಮುನಿ ಬಾಲಕ ಋಷ್ಯಶೃಂಗ ವೇಷಾಸ್ತ್ರೀಯರ ಜೊತೆಯಲ್ಲಿ ನಿಮ್ಮ ಆಶ್ರಮಕ್ಕೆ ಬಂದುಬಿಡ್ತೇನೆ ನಮ್ಮ ತಂದೆ ಸಹ ಸಾಕು ಅಂಥೇಳಿ ಅವರ ಜೊತೆಯಲ್ಲಿ ಅಂಗರಾಜ್ಯಕ್ಕೆ ಬಂದು ಹೋಗ್ತಾನೆ ಅನ್ನೋದು ಕಥೆಯ ಒಂದು ಭಾಗ